ಬಂಧುಗಳೇ ಸಂಸ್ಕೃತ ಸಾಹಿತ್ಯವು ನಮ್ಮ ದೇಶದ ಪ್ರಾಚೀನ ಶಾಸ್ತ್ರ ವಿಜ್ಞಾನ ವೇದಾದಿ ಉಪನಿಷತ್ತುಗಳಿಗೆ ಮಹಾದ್ವಾರವಾಗಿದೆ ರಸತಂತ್ರದಿಂದ ಹಿಡಿದು ತಾರಾಶಾಸ್ತ್ರ ಇನ್ನು ರತ್ನಶಾಸ್ತ್ರ ಜೀವಶಾಸ್ತ್ರ ಗಣಿತ ಲೋಹ ವಿಜ್ಞಾನ ಯೋಗ ಆಯುರ್ವೇದ ಮುಂತಾದ ಹೀಗೆ ಎಲ್ಲ ಪ್ರಬುದ್ಧ ಗ್ರಂಥಗಳು ಸಂಸ್ಕೃತದಲ್ಲಿದೆ ಹಾಗಾಗಿ ಇಂಥ ಜ್ಞಾನ ಸಂಪತ್ತನ್ನು ಉಳಿಸಿಕೊಳ್ಳಬೇಕೆಂದರೆ ಸಂಸ್ಕೃತವು ಮತ್ತೆ ಪುನಶ್ಚೇತನಗೊಳ್ಳಬೇಕು ಸಂಸ್ಕೃತ ಕಲಿಕೆಯು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಸಂಸ್ಕೃತ ಭಾಷೆ ಮನೆ ಮಾತಾಗಬೇಕು ಎಂದು ಹಗಲಿರುಳು ನಲವತ್ತು ವರ್ಷಗಳಿಂದ ಶ್ರಮಿಸುತ್ತಿರುವ ಸಂಸ್ಥೆ ಸಂಸ್ಕೃತ ಭಾರತಿ ಸಂಸ್ಕೃತ ಭಾರತೀಯ ಅತ್ಯಂತ ಯಶಸ್ವಿ ಯೋಜನೆ ಅಂಚೆ ಮೂಲಕ ಸಂಸ್ಕೃತ ಬನ್ನಿ ಅಂಚೆ ಮೂಲಕ ಸಂಸ್ಕೃತದ ವಿದ್ಯಾರ್ಥಿಯಾಗಿ ನಮ್ಮ ಮನೆಯಲ್ಲೇ ಕುಳಿತುಕೊಂಡು ಸಂಸ್ಕೃತವನ್ನು ಕಲಿಯಲು ಇರುವ ಹೆದ್ದಾರಿ ಅಂಚೆ ಮೂಲಕ ಸಂಸ್ಕೃತ ಪ್ರವೇಶ ಪರಿಚಯ ಶಿಕ್ಷ ಕೋವಿದ ಎಂದು ನಾಲ್ಕು ಹಂತಗಳು ಪ್ರತಿಯೊಂದು ಹಂತದಲ್ಲೂ ಅಧ್ಯಯನ ಸಾಮಗ್ರಿಯನ್ನು ಕಳಿಸಲಾಗುವುದು ಪ್ರತಿಯೊಂದು ಹಂತಕ್ಕೂ ಆರು ತಿಂಗಳ ಅವಧಿ ಕೊನೆಯಲ್ಲಿ ಪರೀಕ್ಷೆ ಪ್ರತಿಯೊಂದು ಹಂತಕ್ಕೂ ಪುಸ್ತಕ ಪ್ರಮಾಣ ಪತ್ರ ಅಂಚೆ ವೆಚ್ಚ ಎಲ್ಲವೂ ಸೇರಿದಂತೆ ಕೇವಲ ಮುನ್ನೂರು ರೂಪಾಯಿಗಳ ಶುಲ್ಕ ಹೊಸದಾಗಿ ಸಂಸ್ಕೃತ ಕಲಿಯುವವರಿಗಾಗಿಯೇ ಪುಸ್ತಕಗಳನ್ನು ವಿಶೇಷವಾಗಿ ನಿರ್ಮಿಸಲಾಗಿದೆ ಮೊದಲ ಹೆಜ್ಜೆಯಿಂದ ಹೇಗೆ ಸಂಸ್ಕೃತವನ್ನು ಆರಂಭಿಸಬೇಕು ಎನ್ನುವುದನ್ನು ಅತ್ಯಂತ ಸುಲಲಿತವಾಗಿ ಬೋಧಿಸುತ್ತವೆ ಅದರ ಜೊತೆಗೆ ಪ್ರತಿ ಭಾನುವಾರ ಅನುಭವಿ ಶಿಕ್ಷಕರಿಂದ ಉಚಿತವಾಗಿ ಆನ್ಲೈನ್ ತರಗತಿಗಳು ಕೂಡ ಇರುತ್ತವೆ ಅಷ್ಟೇ ಅಲ್ಲ ತಾವು ಪದವೀಧರರೇನಾದರೂ ಆಗಿದ್ದರೆ ಈ ಅಂಚೆ ಮೂಲಕ ಸಂಸ್ಕೃತದ ಯೋಜನೆಯಲ್ಲಿ ಎರಡು ವರ್ಷ ಸಂಸ್ಕೃತವನ್ನು ಓದಿ ತದನಂತರ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಎಂಎ ಮಾಡಬಹುದು ಆಸಕ್ತರು ಈ ಗೂಗಲ್ ಫಾರ್ಮ್ ಲಿಂಕ್ ಅನ್ನು ತುಂಬಿಸಿ ನೋಂದಾಯಿಸಿಕೊಳ್ಳಿ ಮತ್ತೇಕೆ ತಡ ಶುಭಸ್ಯ ಶೀಘ್ರಂ ಪಠತು ಸಂಸ್ಕೃತಂ ಜಯತು ಭಾರತಂ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಸ್ಕೃತ ಭಾರತಿ